ತಂದನಯಿತಾನೋ ತಂದನಾನೋ ತಾನಂದನಯಿತಾನೋ ತಂದನಾನೋ ತಂದನಯಿತಾನೋ ತಂದನಾನೋ ತಾನಂದನಯಿತಾನೋ ತಂದನಾನೋ ಮುಂಗೋಳಿ ಕೂಗ್ಯಾವು ಮೂಡು ಕೆಂಪೇರ್ಯಾವು ಸ್ವಾಮಿ ನನ್ನಯ್ಯ ರಥವೇರಿ ಮುಂಗೋಳಿ ಕೂಗ್ಯಾವು ಮೂಡು ಕೆಂಪೇರ್ಯಾವು ಸ್ವಾಮಿ ನನ್ನಯ್ಯ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೆವು ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೆವು ತಂದನೊಯ್ತಾನೋ ತಂದನಾನೋ ತಾನಂದನೋಯಿ ತಂದನಾನೋ ತಂದನೊಯ್ತಾನೋ ತಂದನಾನೋ ತಾನಂದನೊಯ್ತಾನೋ ಕಂದನಾನೋ ಮಕ್ಕಾಲಟವು ಚಂದ ಮತ್ತೆ ಯುವನ ಚಂದ ಮುಪ್ಪಿನಲ್ಲಿ ಚಂದ ನರಗಡ್ಡ ಮಕ್ಕಾಲಟವು ಚಂದ ಮತ್ತೆ ಯೌವನ ಚಂದ ಮುಪ್ಪಿನಲ್ಲಿ ಚಂದ ನರಗಡ್ಡ ಮುಪ್ಪಿನಲ್ಲಿ ಚಂದ ನರಗಡ್ಡ ಜಗದೊಳಗೆ ಎತ್ತ ನೋಡಿದರು ನಗು ಚಂದ ಮುಪ್ಪಿನಲ್ಲಿ ಚಂದ ನರಗಡ್ಡ ಜಗದೊಳಗೆ ಎತ್ತ ನೋಡಿದರು ನಗು ಚಂದ ಕಂದನಯಿತಾನೋ ಕಂದನಾನೋ ತಾನಂದನಯಿತಾನೋ ಕಂದನಾನೋ ಕಂದನೊಯಿತಾನೋ ಕಂದನಾನೋ ತಾನಂದನೊಯಿತಾನೋ ತಂದನಾನೋ ಹಾಲ್ಬೇಡಿ ಅತ್ತಾನ ಕೋಲ್ಬೇಡಿ ಕುಣದಾನ ಮೊಸರ್ಬೇಡಿ ಕೆಸರ ತುಳುದಾನ ಹಾಲ್ಬೇಡಿ ಅತ್ತಾನ ಕೋಲ್ಬೇಡಿ ಕುಣದಾನ ಬೇಡಿ ಕೆಸರ ತುಳುದಾನ ಬೇಡಿ ಕೆಸರ ತುಳುದಾನ ತಂದೆಯನ್ನ ಕುಸಲಾದ ಗೆಜ್ಜೆ ಕೆಸರಾಯ್ತು ಬೇಡಿ ಕೆಸರ ತುಳುದಾನ ತಂದೆಯನ್ನ ಕುಸಲಾದ ಗೆಜ್ಜೆ ಕೆಸರಾಯ್ತು ತಂದನುಯಿತಾನೋ ತಾನಂದನು ಈತಾನ ಬಂಧು ಜನರನ್ನು ಎತ್ತಾಡದಿರು ಕಂಡ್ಯ ಕಪ್ಪಾದ ಹಸುವು ಕರೆದರೆ ಕಪ್ಪೆಂದು ಜನರನ್ನು ಎತ್ತಾಡದಿರು ಕಂಡ್ಯ ಕಪ್ಪಾದ ಹಸುವು ಕರೆದರೆ ಕಪ್ಪಾದ ಹಸುವು ಕರೆದರೆ ಆ ಹಾಲು ಒಪ್ಪಿತು ಶಿವನ ಪೂಜೆಗೆ ಕಪ್ಪ ನಲ್ಲಿ ಬಡಿಯಾಗಿ ಸಿಗಿಯಲಿ ನಲ್ಲಿ ಬಡಿಯಾಗಿ ಸಿಗಿಯಲಿ ನನಕಂದ ಕಂದ ಜಯವಂತನಾಗಿ ಬೆಳೆಯಲಿ ನಲ್ಲಿ ಬಡಿಯಾಗಿ ಸಿಗಿಯಲಿ ನನ ಕಂದ ಜಯವಂತನಾಗಿ ಬೆಳೆಯಲಿ ಕಂದ